ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಇಂಥ ಅತ್ಯಂತ ದುರ್ಲಭವಾದ ನಶ್ವರವಾದ ಈ ಮನುಷ್ಯ ಜನ್ಮ ಅಂದರೆ ವ್ಯರ್ಥ ಅಂತಲ್ಲ ಇದು ವಿಷ್ಣು ರಥನ ಅನುಸಂಧಾನ ಮಾಡಬೇಕು ಅಂತ ತಿಳಿಸಿದ್ರು ಇಲ್ಲಿ ಸಾರಥಿಯಾಗಿರ್ತಕ್ಕಂಥವನು ಮುಖ್ಯ ಪ್ರಾಣದೇವರು ರತಿಕ ಅಂದರೆ ಪರಮಾತ್ಮ ಜೀವ ಸಹ ಪ್ರಯಾಣಿಕ ಕೋ ಪ್ಯಾಸೆಂಜರ್ ಅಂದ್ವಿ ಹಂಗಾರೆ ಏನು ಅನುಸಂಧಾನ ಮಾಡಬೇಕು ಅಂತಾದರೆ ಹರಿವಾಯುಗಳನ್ನು ರಥದಲ್ಲಿ ಕೂಡಿಸಿ ಜೀವ ರಥೋತ್ಸವ ಮಾಡುವಂಥ ಕರ್ತೃ ಅನ್ನೋ ಚಿಂತನೆ ಈ ಪದ್ಯದಲ್ಲಿ ನಮಗೆ ತಿಳಿಸ್ಕೊಡ್ತಾರೆ ಮಾತ ರಿಶ್ವನು ದೇಹ ರಥದೊಳು ನಾಗಿ ಹಸರ್ವ ಕಾಲದಿ ಶ್ರೀತರುಣಿ ಭರತಿ ಕನೆಂದರಿತು ನಿತ್ಯದಲ್ಲಿ ಪ್ರೀತಿಯಿಂದಲೇ ಪೋಷಿಸುತ್ತವಾ ತಾತಪಾದಿಗಳಿಂದಲ ವಿರಥ ಈತನು ಬೆರಳು ಮಮತೆ ಹನವನೆ ಮಹಾಯೋಗಿ ಈ ದೇಹನ ರಥದಲ್ಲಿ ಜಾಗೃತಾವಸ್ಥಾ ಸ್ವಪ್ನಾವಸ್ಥಾ ಸುಷುಪ್ತಿ ಅವಸ್ಥೆ ಮೂರ್ಛಾವಸ್ಥೆ ಸರ್ವಕಾಲದಿ ಸೂತನಾಗಿಹ ಮಾತರಿಶ್ವನ ವಾಯುದೇವರೇ ಇದರಲ್ಲಿ ಸಾರಥಿಯಾಗಿರ್ತಾರೆ ಈ ರೀತಿಯಾಗಿ ಶ್ರೀ ತರುಣಿ ವಲ್ಲಭ ರಥಿಕನೆಂದರಿದು ನಿತ್ಯದಲ್ಲಿ ಪರಮಾತ್ಮ ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಪರಮಾತ್ಮನೇ ಇದರಲ್ಲಿ ರತಿಕನಾಗಿರ್ತಾನೆ ಈ ರೀತಿಯಾಗಿ ಚಿಂತನೆ ಮಾಡಿ ಜೀವ ಪ್ರೀತಿಯಿಂದಲೇ ಪೋಷಿಸುತ್ತಾ ಈ ಶರೀರವನ್ನು ಅಸಡ್ಡೆ ಮಾಡದೇ ಇದ್ದಂಗೆ ಸಾಧನೆಗೆ ಎಷ್ಟು ಬೇಕೋ ಅಷ್ಟು ಪೋಷಣೆ ಬರೇ ಶರೀರದ ಪೋಷಣೆ ಮಾತ್ರ ಮಾಡಲಿಕ್ಕೆ ದಾಸರು ಹೇಳಿಲ್ಲ ಹಾಗಂತ ಶರೀರ ಪೋಷಣೆಯನ್ನು ನಿಷಿದ್ಧವನ್ನಾಗೂ ಮಾಡಿಲ್ಲ ಎಷ್ಟು ಸಾಧನೆಗೆ ಅವಶ್ಯಕವೋ ಅಷ್ಟು ಅದನ್ನು ಪೋಷಣೆ ಮಾಡಬೇಕು ಅಂತ ಅಷ್ಟೇ ಅಲ್ಲ ಶರೀರವನ್ನು ಜತನದಿಂದ ರಕ್ಷಣೆ ಮಾಡಬೇಕು ಅಂತ ಯಾವುದರಿಂದ ವಾತ ಆತಪ ತಂಡಿ ಬಿಸಿಲು ಇದೆಲ್ಲದರಿಂದನೂ ಕೂಡ ಶರೀರವನ್ನು ರಕ್ಷಣೆ ಮಾಡಬೇಕು ಆದರೆ ಶರೀರದ ಮೇಲೆ ಅತಿಯಾದ ಮೋಹ ಬೇಡ ಸಾಧನೆಗೆ ಎಷ್ಟು ಬೇಕೋ ಅಷ್ಟಿರಲಿ ಅಂತ ಅದನ್ನೇ ಹೇಳಿದರು ಈ ತನುವಿನಳು ಮಮತೆ ಬಿಟ್ಟಿಹ ನವನೇ ಮಹಾಯೋಗಿ ಅಂತ ಶರೀರದ ಮೇಲೆ ಅಭಿಮಾನ ಅನ್ನೋದು ಅತಿ ಅಷ್ಟೇ ಅಭಿಮಾನ ಇರಬೇಕು ದುರಭಿಮಾನ ಬೇಡ ಅಂತ ಈ ರೀತಿಯಾಗಿ ಮಾತರಿಶ್ವನು ದೇಹರಥದಳು ಸೂತನಾಗಿಹ ಅಂಥೇಳಿ ಸಾರಥಿ ಅಂತಾದರೆ ವಾಯುದೇವರು ಅಂತ ಋಗ್ವೇದದ ಮಂತ್ರದಿಂದ ತಿಳಿಸ್ತಾರೆ ರಥೇನ ಯಾತಮಶ್ವಿನ ಅಂತ ಈ ರತಿಕ ಮತ್ತು ಸಾರಥಿ ಇಬ್ಬರು ಕೂಡ ಕುದುರೆ ಮುಖದಿಂದ ಇರ್ತಾರೆ ಅಂತ ಋಗ್ವೇದದ ಮಂತ್ರ ಅದನ್ನು ತಿಳಿಸುತ್ತೆ ಇಬ್ಬರು ಸಮಾನರಾದರೆ ಅದು ಸರಿಯಾಗಲ್ಲ ಅದರಿಂದ ಒಬ್ಬ ರತಿಕ ಇನ್ನೊಬ್ಬ ಸಾರಥಿ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ರತಿಕ ಜೀವೋತ್ತಮರಾಗಿರ್ತಕ್ಕಂಥ ವಾಯುದೇವರು ಸಾರಥಿ ಇಬ್ಬರಿಗೂ ಕೂಡ ಹಯಗ್ರೀವ ರೂಪ ಅನ್ನೋದಿದೆ ಅದರಿಂದ ಅಶ್ವಿಗಳು ಅಂತ ಈ ರೀತಿಯಾಗಿ ವೇದ ಅವ್ರನ್ನ ಉಲ್ಲೇಖ ಮಾಡತ್ತೆ ಆ ಸಾರಥಿಯಾಗಿರ್ತಕ್ಕಂಥವ್ನು ಏನೆಲ್ಲ ಗುಣಲಕ್ಷಣಗಳನ್ನು ಹೊಂದಿರಬೇಕು ಅಂದರೆ ನಾಲೆಡ್ಜ್ ಒಳ್ಳೆ ಬುದ್ಧಿವಂತನಾಗಿರಬೇಕು ಒಳ್ಳೆ ಬಲ ಇರಬೇಕು ಅವನಿಗೆ ಬಲ ಇದ್ದರೆ ಅಕಸ್ಮಾತ್ ಆ ರಥದಲ್ಲಿ ಮಧ್ಯದಲ್ಲೆಲ್ಲೋ ಕಾರಿನಂತೆ ಕೆಟ್ಟ ನಿಂತರೆ ಅದನ್ನು ತಕ್ಷಣದಲ್ಲಿ ದಬ್ಬೋದಕ್ಕಾಗಲಿ ಅಥವಾ ಅದನ್ನು ಸಣ್ಣ ಪುಟ್ಟ ರಿಪೇರಿಗಳಿದ್ದರೆ ಅವನೇ ಅದನ್ನು ನೆರವೇರಿಸ್ಲಿಕ್ಕೆ ಏನು ಬೇಕೋ ಆ ರೀತಿಯಾಗಿರ್ತಕ್ಕಂಥ ಬಲ ಸಾಮರ್ಥ್ಯನೂ ಇರಬೇಕು ಆಮೇಲೆ ಒಳ್ಳೆ ಚಾಣಾಕ್ಷತನ ಇರಬೇಕು ಯಾವ ರೀತಿಯಾಗಿ ರಥವನ್ನು ಚಾಲನೆ ಮಾಡಬೇಕು ಅಂತ ಒಳ್ಳೆ ಅನುಭವವೂ ಇರಬೇಕು ಅದೇ ರೀತಿಯಾಗಿ ಧೈರ್ಯನೂ ಇರಬೇಕು ಈ ಎಲ್ಲ ಲಕ್ಷಣಗಳು ಯಾರಿಗಿದೆಯೋ ಅವನೇ ಇಲ್ಲಿ ಸಾರಥಿ ಆಗೋದು ಸಾಧ್ಯ ಅದರಿಂದ ಸಾರಥಿ ಅಂತಾದರೆ ಉಳಿದೆಲ್ಲ ತತ್ವಾಭಿಮಾನಿ ದೇವತೆಗಳಿಗಿಂತ ಶ್ರೇಷ್ಠರಾಗಿರ್ತಕ್ಕಂಥ ಜೀವೋತ್ತಮರಾಗಿರ್ತಕ್ಕಂಥ ವಾಯುದೇವರೇ ಸಾರಥಿ ದೇಹರಥದಳು ಮಾತರಿಶ್ವನು ಸೂತನಾಗಿಹ ಅಂತ ಆ ಸಾರಥಿ ಹೇಗಿರಬೇಕು ಅಂದರೆ ಬುದ್ಧ ಬಲೇನ ಜ್ಞಾನೇನ ಧೈರ್ಯಾಧ್ಯರಪಿ ಯೋಧಿಕ ರತಿನಃ ಸಾರಥಿ ಸ ಅರ್ಜುನಸ್ಯ ಯಥಾ ಯಥಾ ಶಿವಸ್ಯ ಬ್ರಹ್ಮಾಭೂತ್ ದಹತಸ್ತ್ರಿಪುರಂ ಪುರಾನ್ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಸಾರಥಿಯಾಗಿದ್ದ ತ್ರಿಪುರ ಸುರ ದಹನ ಕಾಲದಲ್ಲಿ ರುದ್ರದೇವರಿಗೆ ಬ್ರಹ್ಮ ಅದೇ ರೀತಿಯಾಗಿ ಶರೀರ ರಥದಲ್ಲಿ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಯಾಕೆ ಸಾರಥಿ ಆಗಬಾರ್ದು ಅಂತ ಸಂಶಯ ಯಾಕಂದರೆ ಬುದ್ಧಿ ಬುದ್ಧಿಯಿಂದ ಶ್ರೇಷ್ಠನಾಗಿರ್ತಕ್ಕಂಥ ಸರ್ವೋತ್ತಮ ಸರ್ವಜ್ಞ ಪರಮಾತ್ಮ ಬಲ ಅದರಲ್ಲೂ ವಾಯುದೇವರಿಗಿಂತ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮನೇ ಬಲಶಾಲಿ ಈ ಎಲ್ಲ ಗುಣಗಳಿಂದ ವಾಯುದೇವರಿಗಿಂತ ಉತ್ತಮನಾಗಿರ್ತಕ್ಕಂಥವನು ಪರಮಾತ್ಮನೇ ಅಂದಮೇಲೆ ಅವನೇ ಸಾರಥಿ ಯಾಕೆ ಯಾಕೆ ಯಾಕಿರಬಾರ್ದು ಅಂತ ಪ್ರಶ್ನೆ ಬಂದರೆ ಆ ರೀತಿಯಲ್ಲ ಇದು ಯುದ್ಧ ರಥ ಅಲ್ಲ ಇದು ವಿಹಾರದ ರಥ ಬುದ್ಧಿವಂತಿಕೆ ಬಲ ಪರಾಕ್ರಮ ಸಾರಥ್ಯ ನೈಪುಣ್ಯ ಧೈರ್ಯ ಇದೆಲ್ಲದಲ್ಲಿ ರಥಿಕನಿಂತ ಹೆಚ್ಚಿನವನು ಯಾರಿರ್ತಾನೋ ಅವನು ರಥಿಕನಿಗೆ ಸಾರಥಿ ಆಗಬೇಕು ಅಂತ ನಿಯಮ ರಥಿಕನಿಗಿಂತ ಜಾಸ್ತಿ ಚಾಣಾಕ್ಷತೆಯನ್ನು ಹೊಂದಿರಬೇಕು ಬುದ್ಧಿ ಬಲ ಪರಾಕ್ರಮ ಎಲ್ಲ ವಿಷಯದಲ್ಲೂ ನೈಪುಣ್ಯತೆಯನ್ನು ಗಳಿಸ್ತವನೇ ಸಾರಥಿಯಾಗಬೇಕು ಅಂತ ಒಂದು ನಿಯಮ ಆದ್ದರಿಂದ ಈ ಎಲ್ಲ ಗುಣಧರ್ಮಗಳನ್ನು ಹೊಂದಿರತಕ್ಕಂಥ ಜೀವೋತ್ತಮರಾಗಿರ್ತಕ್ಕಂಥ ವಾಯುದೇವರು ಇಲ್ಲಿ ಸಾರಥಿ ಅಂತ ಅರ್ಜುನನಿಗೆ ಕೃಷ್ಣನಂತೆ ರುದ್ರದೇವರಿಗೆ ಬ್ರಹ್ಮನಂತೆ ಅಂತ ಅಲ್ಲೆಲ್ಲ ಹೇಳಿದೆಯಲ್ಲ ಅಂತ ಸಂಶಯ ಬಂದರೆ ಇದು ಯುದ್ಧ ರಥ ಅಲ್ಲ ವಿಹಾರ ರಥ ಅಂತ ಅಷ್ಟೇ ಉತ್ಸವ ಮಾಡಲಿಕ್ಕಿರ್ತಕ್ಕಂಥ ರಥ ಇದು ಯುದ್ಧ ರಥದಲ್ಲಿ ಅಪಾಯಕಾರಿ ಸನ್ನಿವೇಶ ಇರುತ್ತೆ ಸಾರಥಿ ಅದನ್ನು ಚಣಾಕ್ಷತೆಯಿಂದ ಅದನ್ನು ರಥಿಕನನ್ನು ಕಾಪಾಡುವಂತಹ ಹೊಣೆಯ ಜವಾಬ್ದಾರಿ ಎಲ್ಲ ಇರುತ್ತೆ ರಥಿಕನಿಗೆ ಯಾವ ರೀತಿಯಾಗಿ ಅನುಕೂಲ ಆಗತ್ತೋ ಹಾಗೆ ದಶ ದಿಕ್ಕುಗಳಲ್ಲೂ ಕೂಡ ರಥವನ್ನು ಸಾರಥಿಯಾಗಿರ್ತಕ್ಕಂಥವನ್ನು ನಡೆಸಬೇಕು ಅದಕ್ಕೆ ದೃಷ್ಟಾಂತಗಳು ಬೇಕು ಅಂದರೆ ಅಶ್ವತ್ಥಾಮಾಚಾರ ಅಗ್ನೇಯಾಸ್ತ್ರವನ್ನು ಪ್ರಯೋಗ ಮಾಡಿದಾಗ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನು ಅದಕ್ಕಿಂತ ಅಂದರೆ ಅಸ್ತ್ರಕ್ಕಿಂತ ಮೇಲೆ ಅಂತರಿಕ್ಷಕ್ಕೆ ಹಾರಿಸ್ದ ಆ ಅರ್ಜುನನನ್ನು ಅಶ್ವತ್ಥಾಮಾಚಾರ ಪ್ರಯೋಗ ಮಾಡಿರ್ತಕ್ಕಂಥ ಆಗ್ನೇಯಾಸ್ತ್ರದಿಂದ ಸುಟ್ಟು ಹೋಗದೆ ಇದ್ದಂಗೆ ರಕ್ಷಣೆ ಮಾಡ್ದ ಅಂತ ಮಹಾಭಾರತ ವರ್ಣನೆ ಮಾಡುತ್ತೆ ಕರ್ಣ ಸರ್ಪಾಸ್ತ್ರವನ್ನು ಅರ್ಜುನನ ಕಣ್ಣಿಗೆ ಗುರಿ ಇಟ್ಟು ಹೊಡೆದಾಗ ಶ್ರೀಕೃಷ್ಣ ಪರಮಾತ್ಮ ರಥವನ್ನು ಐದು ಅಂಗುಲದಷ್ಟು ನೆಲದೊಳಗೆ ತಗ್ಗಿಯೇ ನಡೆಸಿ ಅರ್ಜುನನನ್ನು ಕಾಪಾಡದ ಅಂತ ಅದೇ ಮಹಾಭಾರತ ವರ್ಣನೆ ಮಾಡುತ್ತೆ ಹೀಗೆ ಮೇಲೆ ಕೆಳಗೆ ಎಲ್ಲ ದಿಕ್ಕುಗಳಲ್ಲೂ ಕೂಡ ಚಾಣಾಕ್ಷತನದಿಂದ ಬುದ್ಧಿವಂತಿಕೆಯಿಂದ ನೈಪುಣ್ಯತೆಯಿಂದ ರಥವನ್ನು ಓಡಿಸ್ಲಿಕ್ಕೆ ಸಾರಥಿ ಅನ್ನೋನು ಸಮರ್ಥನಾಗಿ ಇರಬೇಕು ಆದ್ದರಿಂದ ಯುದ್ಧ ರಥದಲ್ಲಿ ಸಾರಥ್ಯ ಮಾಡೋದು ಕ್ಷತ್ರಿಯರಿಗೆ ಅವರಿಗೆ ಘನತೆಗೆ ಕುಂದು ಅನ್ಸನ್ಸಲ್ಲ ಇನ್ನೂ ಒಂದು ದೃಷ್ಟಾಂತವನ್ನು ಕೊಡ್ತಾರೆ ಈ ಶಲ್ಯ ರಾಜ ಮದ್ರ ದೇಶದ ರಾಜ ಆಗಿದ್ದರೂ ಕೂಡ ಸೂತ ಪುತ್ರನಾಗಿರ್ತಕ್ಕಂಥ ಕರ್ಣನಿಗೆ ಸೂತನಾದ ಸಾರಥಿಯಾದ ಆದರೆ ಇಲ್ಲಿ ಈ ರಥ ಏನು ವಿಷ್ಣು ರಥ ಅಂತ ಹೇಳಿ ಕೊರಟಿದೆ ಇದು ಹರಿವಾಯುಗಳು ವಿಹಾರ ಮಾಡತಕ್ಕಂಥ ರಥನೇ ಹೊರತು ಇದು ಯುದ್ಧ ರಥ ಅನ್ನೋದಲ್ಲ ಆದ್ದರಿಂದ ಈ ರಥದಲ್ಲಿ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮನನ್ನು ಸಾರಥಿಯಾಗಿ ಮಾಡಿ ಅವಮಾನಿಸ್ಲಿಕ್ಕೆ ಜೀವೋತ್ತಮರಾಗಿರ್ತಕ್ಕಂಥ ವಾಯುದೇವರು ಆ ಮಾತಿಗೆ ಅಥವಾ ಆ ವಿಚಾರಕ್ಕೆ ಎಂದೂ ಒಪ್ಪಿಗೆ ಕೊಡೋಲ್ಲ ಆದ್ದರಿಂದ ಉದಾತ್ತನಾಗಿರ್ತಕ್ಕಂಥ ಸಾರಥಿಯಾಗಿರ್ತಕ್ಕಂಥ ವಾಯುದೇವರನ್ನು ಪ್ರಾಣಾಯಾಮದಿಂದ ಕುದುರೆಗಳಾಗಿರ್ತಕ್ಕಂಥ ಇಂದ್ರಿಯಗಳನ್ನು ಪ್ರತ್ಯಾಹಾರದಿಂದ ಯಾರು ಗೆಲ್ತಾರೋ ಶರೀರದಿಂದ ಅವರು ಮೋಕ್ಷಕ್ಕೆ ಪ್ರಯಾಣ ಮಾಡೋದು ಸಾಧ್ಯ ಉಳಿದವರಿಗೆ ಇದು ಅಸಾಧ್ಯ ಅಸಾರಥಿಯಾದವನು ಏನೆಲ್ಲ ಗುಣಲಕ್ಷಣಗಳನ್ನು ಹೊಂದಿರಬೇಕು ಅಂದರೆ ಕುದುರೆಗಳ ಮೇಲೆ ಪೂರ್ಣವಾಗಿರ್ತಕ್ಕಂಥ ಹತೋಟಿಯನ್ನು ಹೊಂದಿರಬೇಕು ಅಶ್ವವಿದ್ಯೆಯಲ್ಲಿ ಒಳ್ಳೆಯ ಪಾಂಡಿತ್ಯವನ್ನು ಪಡ್ಕೊಂಡಿರಬೇಕು ನಿಷ್ಣಾತನಾಗಿರಬೇಕು ಬಲಿಷ್ಠವಾಗಿರ್ತಕ್ಕಂಥ ಕುದುರೆಗಳನ್ನು ಪಳಗಿಸಿ ತನ್ನ ವಶದಲ್ಲಿ ಇಟ್ಕೊಂಡಿರಬೇಕು ಸಾರಥಿಯಾಗಿರ್ತಕ್ಕಂಥವನು ಇಲ್ಲಿ ಅಶ್ವಗಳು ಯಾವುದು ಅಂದರೆ ಮಹಾಸಮರ್ಥ ಅಶ್ವಗಳು ದಶಕರಣಗಳೆನಿಸುವು ಅಂತ ಹಿಂದಿನ ಪದ್ಯದಲ್ಲಿ ಹೇಳಿದೆ ಒಂದಕ್ಕಿಂತ ಒಂದು ಬಲಿಷ್ಠವಾಗಿರ್ತಕ್ಕಂಥ ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಅವೇ ಅಶ್ವಗಳು ಒಂದಕ್ಕಿಂತ ಒಂದು ಸಮರ್ಥ ಅದಕ್ಕೆ ಮಹಾಸಮರ್ಥವಾಗಿರ್ತಕ್ಕಂಥ ಅಶ್ವಗಳು ಅಂತ ಅಂತಹವನೇ ವಿಹಾರ ರಥಕ್ಕೂ ಸಾರಥಿಯಾಗಲಿಕ್ಕೆ ಯೋಗ್ಯನಾಗಿರ್ತಕ್ಕಂಥವನು ಆದ್ದರಿಂದ ಈ ದೇಹರಥದಲ್ಲಿ ಇಂದ್ರಿಯ ಅನ್ನೋ ಅಶ್ವಗಳೆಲ್ಲ ಬಲಿಷ್ಠವಾಗಿದೆ ರುದ್ರಾದಿ ದೇವತೆಗಳು ಕಲ್ಯಾದಿ ಅಸುರರು ಕೂಡ ಅವರಿಗೆ ಪರಸ್ಪರ ಪೈಪೋಟಿಯಿಂದಲೇ ಶಕ್ತಿಯನ್ನು ಕೊಡ್ತಾರೆ ಅದಕ್ಕೆ ಅವು ಮಹಾಸಮರ್ಥಾಶ್ವಗಳು ದಶಕರಣಗಳು ಅಂತ ಅಲ್ಲಿ ಪ್ರಯೋಗವನ್ನು ಮಾಡೋದು ಆ ಇಂದ್ರಿಯಗಳು ಅಷ್ಟು ಮಹಾ ಸಾಮರ್ಥ್ಯವನ್ನು ಹೊಂದಿರೋದ್ರಿಂದನೇ ಸರ್ವಶಕ್ತನಾಗಿರ್ತಕ್ಕಂಥ ಮುಖ್ಯ ಪ್ರಾಣನ ಜೊತೆಗೆ ಸ್ಪರ್ಧೆಗೆ ನಿಲ್ಲೋದಕ್ಕೆ ಸಾಧ್ಯ ಸ್ಪರ್ಧೆಯಲ್ಲಿ ವಾಯುದೇವರನ್ನು ಜಯಿಸ್ಲಿಕ್ಕಾಗಲಿಲ್ಲ ಅವು ಸೋತು ಅನ್ನೋದು ಒಂದು ವಿಷಯ ಆದರೆ ಅಂಥ ಇಂದ್ರಿಯಗಳನ್ನು ಗೆದ್ದು ಭಗವಂತನನ್ನು ನಮ್ಮ ರಥದಲ್ಲಿ ಕೂಡಿಸಿ ಈ ರಥೋತ್ಸವ ಸೇವಾ ಮಾಡಬೇಕು ಅಂತಾದರೆ ಅದು ಜೀವೋತ್ತಮರಾಗಿರ್ತಕ್ಕಂಥ ವಾಯುದೇವರಿಂದ ಮಾತ್ರ ಸಾಧ್ಯ ಹೊರತು ಜೀವನಿಂದ ಅದು ಸರ್ವತಾ ಸಾಧ್ಯ ಇಲ್ಲ ಅದಕ್ಕೆ ಬಲಿಷ್ಠರಾಗಿರ್ತಕ್ಕಂಥ ಜೀವೋತ್ತಮರಾಗಿರ್ತಕ್ಕಂಥ ಮುಖ್ಯ ಪ್ರಾಣ ದೇವರೇ ಬೇಕು ಅವರೇ ಆ ಈ ಎಲ್ಲ ಇಂದ್ರಿಯಗಳನ್ನು ಕೂಡ ಇಂದ್ರಿಯಗಳು ಅಂದರೆ ಉಪಲಕ್ಷಣೆಯ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳನ್ನು ಕೂಡ ನಿಗ್ರಹ ಮಾಡೋದು ಅಥವಾ ತಮ್ಮ ಅಧೀನದಲ್ಲಿ ನಿಯಂತ್ರಣ ಮಾಡಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಕೇವಲ ಬವಲಾತ್ಕಾರದಿಂದ ಇಂದ್ರಿಯಗಳನ್ನು ನಿಗ್ರಹ ಮಾಡೋದು ಸಾಧ್ಯ ಇಲ್ಲ ಇಂದ್ರಿಯ ದೇವತೆಗಳಿಗೆ ತಂದೆಯಂತೆ ತಾಯಿಯಂತೆ ರಕ್ಷಣೆ ಮಾಡ್ತಕ್ಕಂಥವರು ವಾಯುದೇವರು ಪ್ರಶ್ನೋಪನಿಷತ್ತಲ್ಲಿ ಇಂದ್ರಿಯ ದೇವತೆಗಳು ಮುಖ್ಯ ಪ್ರಾಣನನ್ನು ಸ್ತೋತ್ರ ಮಾಡ್ತಾರೆ ನಾವೆಲ್ಲರೂ ನಿನ್ನ ಪೂಜಕರು ಮುಖ್ಯ ಪ್ರಾಣ ನೀನೇ ನಮಗೆಲ್ಲರಿಗೂ ಕೂಡ ತಂದೆ ತಾಯಿ ಸಕಲ ಇಂದ್ರಿಯಗಳಲ್ಲಿದ್ದು ಸರ್ವ ಪ್ರೇರಕ ಸರ್ವ ನಿಯಾಮಕ ಭಗವಂತನ ಆಜ್ಞೆಯಂತೆ ಅಂತ ಭಗವಂತನ ಅಧೀನದಲ್ಲಿ ಭಗವಂತನ ಅನಂತರ ಅಂಥೇಳಿ ಆದ್ದರಿಂದ ನೀನು ತಾಯಿ ಮಕ್ಕಳನ್ನು ಹೇಗೆ ರಕ್ಷಣೆ ಮಾಡ್ತಾಳೋ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಫಲಾಪೇಕ್ಷೆ ನಿರೀಕ್ಷೆ ಇಲ್ಲದೆ ಹಾಗೆ ನಮ್ಮನ್ನು ರಕ್ಷಣೆ ಮಾಡು ನಮ್ಮ ಇಂದ್ರಿಯಗಳನ್ನು ನಮ್ಮ ವಶದಲ್ಲಿ ಇಟ್ಕೊಂಡು ಸಾಧನೆ ಕಡೆ ಪ್ರವೃತ್ತಿ ಬರುವಂತೆ ನೀವು ಪ್ರೇರಣೆ ಮಾಡಿರಿ ಈ ರೀತಿಯಾಗಿ ಅವ್ರನ್ನ ಪ್ರಾರ್ಥನೆ ಮಾಡಬೇಕು ಇಂತಹ ವಾಯುದೇವರ ಸಾರಥ್ಯ ಎಲ್ಲಿ ತನಕ ಅಂದರೆ ಸೂತನಾಗಿ ಸರ್ವ ಜಾಗೃತ ಅವಸ್ಥಾ ಸ್ವಪ್ನಾವಸ್ಥಾ ಸುಷುಪ್ತಿ ಅವಸ್ಥಾ ಅಮೂರ್ಛಾವಸ್ಥಾ ಎಲ್ಲ ಕಾಲದಲ್ಲೂ ಕೂಡ ಕುದುರೆಗಳನ್ನು ನಿಯಂತ್ರಣ ಮಾಡಿ ರಥವನ್ನು ಚಾಲನೆ ಮಾಡೋದಷ್ಟೇ ಅಲ್ಲ ಸರ್ವಕಾಲದಲ್ಲೂ ಆ ರಥವನ್ನು ಕುದುರೆಗಳನ್ನು ಎಲ್ಲರೂ ಕಾಪಾಡ್ತಕ್ಕಂಥವ್ರು ಸೂತರಾಗಿರ್ತಕ್ಕಂಥ ವಾಯುದೇವರೇ ಎಲ್ಲ ಕಾಲದಲ್ಲೂ ಕೂಡ ಇಂದ್ರಿಯಗಳೊಳಗಿದ್ದು ಕಾಪಾಡ್ತಾರೆ ಆವಾತನು ತೊಳಗೆ ಹರಿಯುತ್ತಾ ತೊಲಗುವ ಆವಾತನು ದೇಹದೊಳ ಹೊರಗೆ ನಿಯಾಮಕನು ಆ ವಾಯು ನಮ್ಮ ಕುಲಗುರು ರಾಯನು ಅಂತ ಮಧುರಾಮದಲ್ಲಿ ತಿಳಿಸ್ದಂಗೆ ಈ ಶರೀರ ಇಂದ್ರಿಯ ಇಂದ್ರಿಯಾಭಿಮಾನಿ ದೇವತೆಗಳ ರಕ್ಷಣೆ ಎಲ್ಲ ಕಾರ್ಯವನ್ನು ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮನ ಮಾಡಿದರೆ ಅನಂತರದಲ್ಲಿ ವಾಯುದೇವರು ಎಲ್ಲ ಕಾರ್ಯವನ್ನು ಪರಮಾತ್ಮನ ಆಜ್ಞೆಯಂತೆ ಪರಮಾತ್ಮನ ಅಧೀನದಲ್ಲಿ ಮಾಡ್ತಾರೆ ಅಂತಹವರೇ ಜೀವೋತ್ತಮರಾಗಿರ್ತಕ್ಕಂಥ ವಾಯುದೇವರೇ ಈ ರಥಕ್ಕೆ ಸಾರಥಿಯಾಗಿ ಸರಿಯಾದ ದಾರಿಯಲ್ಲಿ ನಡೆಸೋದಕ್ಕೆ ಸಾಧ್ಯನೇ ಹೊರತು ಜೀವೋತ್ತಮರಾಗಿರ್ತಕ್ಕಂಥ ವಾಯುದೇವರನ್ನು ಬಿಟ್ಟರೆ ನಂತರ ರುದ್ರಾದಿ ಯಾವ ದೇವತೆಗಳಿಂದಲೂ ಕೂಡ ಇದು ಸಾಧ್ಯ ಇಲ್ಲ ಆದ್ದರಿಂದ ಇದು ವಿಹಾರ ರಥ ಲಕ್ಷ್ಮೀ ಸಹಿತನಾಗಿ ಪರಮಾತ್ಮ ಇದರಲ್ಲಿ ವಿಹಾರ ಮಾಡ್ತಾನೆ ಸಾರಥಿಯಾಗಿ ಮುಖ್ಯ ಪ್ರಾಣ ದೇವರಿದ್ದಾರೆ ಅವರೇ ರಥವನ್ನು ಚಾಲನೆ ಮಾಡ್ತಾರೆ ಅಂತ ಚಿಂತನೆ ಮಾಡಿದ್ರೆ ಆ ಜೀವನಿಗೆ ಈ ರಥೋತ್ಸವ ಉತ್ಕೃಷ್ಟವಾಗಿರ್ತಕ್ಕಂಥ ವೈಭವವಾದ ರಥೋತ್ಸವ ಮಾಡಿದರೆ ಏನು ಫಲ ಬರ್ತಾ ಇದೆಯೋ ಅಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಫಲವೂ ಬರ್ತಾ ಇದೆ ಜೊತೆಗೆ ಸತ್ಕರ್ಮಗಳಿಂದ ಪ್ರವೃತ್ತಿಯಾಗಿ ಪರಂಪರೆಯಲ್ಲಿ ಮೋಕ್ಷಕ್ಕೂ ಕೂಡ ಕಾರಣ ಆಗತ್ತೆ ಆದ್ದರಿಂದ ಶ್ರೀತರುಣಿ ವಲ್ಲಭರತಿಕ ಸದಾ ಕಾಲದಲ್ಲಿ ಪರಮಾತ್ಮ ಲಕ್ಷ್ಮೀ ಸಹಿತನಾಗಿ ವಿಷ್ಣುನ ಸಹಿತಾಧ್ಯಾತ ವಿಷ್ಣುವೇ ಲಕ್ಷ್ಮಿಯ ಸಹಿತನಾಗಿ ಪರಮಾತ್ಮ ನಿತ್ಯ ವಿಯೋಗಿಗಳಾಗಿ ಈ ದೇಹ ಅನ್ನೋ ರಥದಲ್ಲಿ ವಿಹಾರ ಮಾಡ್ತಾ ಇರ್ತಾರೆ ಆದ್ದರಿಂದ ಆ ರೀತಿಯಾಗಿರ್ತಕ್ಕಂಥ ಶ್ರೇಷ್ಠ ಮಟ್ಟದ ಚಿಂತನೆಯನ್ನು ಈ ವಿಷ್ಣು ರಥ ಅಥವಾ ಒಬ್ಬ ಬ್ರಾಹ್ಮಣನ ಸದ್ವೈಷ್ಣವ ಅಂದರೆ ಆಚಾರ ವಿಚಾರಶೀಲನಾಗಿರ್ತಕ್ಕಂಥ ವ್ಯಕ್ತಿಯನ್ನು ನೋಡಿದಾಗ ಈ ರೀತಿಯಾಗಿರ್ತಕ್ಕಂಥ ಅನುಸಂಧಾನವನ್ನು ಮಾಡಬೇಕು ಮುಖ್ಯ ಪ್ರಾಣ ಸಾರಥಿಯಾದಾಗ ಬೇರೆ ದೇವತೆಗಳೆಲ್ಲರೂ ಕೂಡ ಕುದುರೆಗಳಂತೆ ಇದ್ದು ಆ ಇಂದ್ರಿಯ ಅಭಿಮಾನಿ ದೇವತೆಗಳು ಈ ರಥೋತ್ಸವವನ್ನು ಸಾಂಗವಾಗಿ ನಡೆಸ್ಕೊಡ್ತಾರೆ ಆತ್ಮಾನು ಮೃತಿನಂ ಬೀದ್ದಿ ಅಂತ ಉಪನಿಷತ್ತು ಇದನ್ನೇ ಹೇಳಿರೋದು ಈ ಜಡಭೂತವಾಗಿರ್ತಕ್ಕಂಥ ಕಟ್ಟಿಗೆ ರಥವೋ ಬೆಳ್ಳಿಯ ರಥವೋ ಬಂಗಾರದ ರಥವೋ ನೋಡಿದ್ರೆ ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮ ವಿದ್ಯತೆ ಅಂಥೇಳಿ ಶಾಸ್ತ್ರ ಹೇಳ್ತಾ ಇದೆ ಅದನ್ನು ನೋಡಿದ್ರೆ ನಮಗೆ ಪುನರ್ಜನ್ಮ ಇಲ್ಲ ಅಂತ ಮುಕ್ತಿನೇ ಸಿಗ್ತಾ ಇದೆ ಅಂತ ಹೇಳಿದ್ಮೇಲೆ ಈ ರೀತಿಯಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ವಿಷ್ಣು ರಥದಲ್ಲಿ ಅಂದರೆ ಈ ಶರೀರದಲ್ಲಿ ಆ ಒಳಗೆ ಬಿಂಬರೂಪಿ ಪರಮಾತ್ಮ ಲಕ್ಷ್ಮೀ ಸಹಿತನಾಗಿ ವಿಹಾರ ಮಾಡ್ತಾನೆ ಆ ವಿಹಾರವನ್ನು ನಡೆಸ್ಕೊಡ್ತಕ್ಕಂಥವ್ರು ಸಾರಥಿಯಾಗಿರ್ತಕ್ಕಂಥ ಮುಖ್ಯ ಪ್ರಾಣ ದೇವರು ಮತ್ತು ಭಾರತೀ ದೇವಿ ಮತ್ತು ಎಲ್ಲ ತತ್ವಾಭಿಮಾನಿ ದೇವತೆಗಳನ್ನೂ ಕೂಡ ಆ ಅಶ್ವಗಳಂತೆ ಅವರನ್ನು ನಿಗ್ರಹ ಮಾಡಿ ನಿಯಂತ್ರಣದಲ್ಲಿಟ್ಕೊಂಡು ಸತ್ಕರ್ಮಗಳಲ್ಲಿ ಪ್ರೇರಣೆ ಆಗುವಂತೆ ನಡೆಸ್ತಕ್ಕಂಥವ್ರು ಅಂತಾದರೆ ಜೀವೋತ್ತಮರಾಗಿರ್ತಕ್ಕಂಥ ವಾಯುದೇವರು ಸರ್ವೋತ್ತಮನ ಅನುಗ್ರಹದಿಂದ ಈ ಕಾರ್ಯವನ್ನು ಮಾಡ್ತಾರೆ ಆದ್ದರಿಂದ ಭವ್ಯವಾಗಿರ್ತಕ್ಕಂಥ ವಿಷ್ಣು ರಥ ಅಂತ ಚಿಂತನೆ ಮಾಡಿದರೆ ಆ ರಥ ನಮ್ಮನ್ನು ಮೋಕ್ಷ ಮಾರ್ಗದ ಕಡೆಗೆ ಕರ್ಕೊಂಡು ಹೋಗುತ್ತೆ ಯಾಕಂದರೆ ಜೀವನು ಆ ರಥದಲ್ಲಿಯೇ ಕೂತಿರ್ತಾನೆ ಆದ್ದರಿಂದ ಜೀವ ಸೇವಾಕರ್ತರೂ ಹೌದು ಗೋ ಪ್ಯಾಸೆಂಜರೂ ಹೌದು ಸಹ ಪ್ರಯಾಣಿಕರೂ ಹೌದು ಇಂಥ ಉತ್ಕೃಷ್ಟವಾದ ಚಿಂತನೆಯನ್ನು ಮಾಡಿದ್ರೆ ಹರಿವಾಯುಗಳ ಜೊತೆಗೆ ಜೀವನು ಕೂಡ ಮುಕ್ತಿ ಮಂದಿರಕ್ಕೆ ಸೇಫಾಗಿ ಹೋಗ್ತಾನೆ ಯಾಕಂದರೆ ಕರ್ಕೊಂಡು ಹೋಗ್ತಕ್ಕಂಥವ್ರು ಹರಿವಾಯುಗಳು ಯಾರೋ ಅಡ್ರೆಸ್ ಗೊತ್ತಿಲ್ಲ ದಾರಿ ಗೊತ್ತಿಲ್ಲ ಹೆಂಗೆ ಕರ್ಕೊಂಡು ಹೋಗಬೇಕು ಅಂತ ಅಥವಾ ದಾರಿಯಲ್ಲೇನಾದರೂ ಅವಘಡಗಳು ಸಂಭವಿಸಿದ್ರೆ ಯಾವ ರೀತಿಯಾಗಿ ಅದನ್ನು ನಿರ್ವಹಣೆ ಮಾಡಬೇಕು ಅಂತ ಗೊತ್ತಿಲ್ಲ ಅಂತಹವ್ರ ಜೊತೆ ಯಾತ್ರೆಗೆ ಹೋದರೆ ನಾನಾ ರೀತಿಯಾಗಿರ್ತಕ್ಕಂಥ ಚಿಂತೆ ಮಾಡೋದು ಸಹಜ ಇಲ್ಲಿ ಹರಿವಾಯುಗಳೇ ನಮ್ಮ ಜೊತೆಗಿದ್ಮೇಲೆ ಇನ್ಯಾವ ಚಿಂತೆ ಬೇಕು ಸರ್ವಶಕ್ತ ಸರ್ವ ಸಮರ್ಥ ಸರ್ವ ಪ್ರೇರಕ ಸರ್ವ ನಿಯಾಮಕ ಸರ್ವಜ್ಞ ಆಗಿರ್ತಕ್ಕಂಥ ಹರಿ ಮತ್ತು ವಾಯುದೇವರು ಇಬ್ಬರೂ ಕೂಡ ಈ ರಥದಲ್ಲಿದ್ದು ಇದ್ದು ಜೀವನನ್ನು ಕರ್ಕೊಂಡು ಹೋಗ್ತಾರದ್ರಿಂದ ಜೀವ ಏನಿದ್ರು ಆ ರಥೋತ್ಸವ ಸೇವಾ ಕರ್ತೃವಿನ ಸ್ಥಾನದಲ್ಲಿ ಇರ್ತಕ್ಕಂಥವನು ಹಾಗೆ ಅನುಸಂಧಾನ ಮಾಡಿ ಇಂಥ ಹರಿವಾಯುಗಳನ್ನು ನಂಬಿದರೆ ನಮಗೆ ಪರಂಪರೆಯಲ್ಲಿ ಶಾಶ್ವತ ಸುಖರೂಪವಾದ ನಜ ಪುನರಾವರ್ತಿಯನ್ನು ಮೋಕ್ಷವೇ ಸಿಗತ್ತೆ ಯಾಕಂದ್ರೆ ಇಬ್ಬರು ಕೂಡ ಅನಿಮಿತ್ತ ಉಪಕಾರಿಗಳು ಪ್ರತಿಯಾಗಿ ಏನನ್ನೂ ಅಪೇಕ್ಷೆ ಮಾಡದೆ ಅನಿಮಿತ ಉಪಕಾರವನ್ನು ಮಾಡಿ ಈ ರಥೋತ್ಸವ ಅಂತ ಚಿಂತನೆ ಮಾಡಿದ್ರೆ ಸಾಕು ಮೋಕ್ಷ ಕೊಡ್ತೀವಿ ಅಂತ ಹಿಂದೆ ಹೇಳ್ದಂಗೆ ಜಡಭೂತವಾಗಿರ್ತಕ್ಕಂಥ ಬೆಳ್ಳಿ ಬಂಗಾರದ ರಥಗಳಲ್ಲಿರ್ತಕ್ಕಂಥ ಪರಮಾತ್ಮನ ರೂಪವನ್ನು ಚಿಂತನೆ ಮಾಡಿದ್ರೆ ಮೋಕ್ಷ ಅಂತ ಆದಮೇಲೆ ಇಂತಹ ಪರಮಚೇತನನ ವಿಹಾರ ಮಾಡ್ತಾ ಇದ್ದಾನೆ ಈ ಈ ರಥದಲ್ಲಿ ಅಂತ ಆ ರಥಕ್ಕೆ ಚೈತನ್ಯ ಬಂದಿರೋದು ಅಥವಾ ಜಡ ಅಲ್ಲ ಚೇತನ ಅಂತ ಆಗಿರೋದೇ ಈ ಹರಿವಾಯುಗಳ ವಿಶೇಷ ಸನ್ನಿಧಾನದಿಂದ ಇಂಥ ವಿಷ್ಣುವ್ರತ ಅಂತ ಚಿಂತನೆ ಮಾಡಿದ್ರೆ ಉತ್ಕೃಷ್ಟವಾಗಿರ್ತಕ್ಕಂಥ ಮೋಕ್ಷವೇ ಪ್ರಾಪ್ತಿ ಆದ್ದರಿಂದ ಈ ಹರಿವಾಯುಗಳು ವಿಹಾರ ಮಾಡ್ತಕ್ಕಂಥ ರಥ ಆದ್ದರಿಂದ ಈ ಶರೀರದಲ್ಲಿ ಅಭಿಮಾನ ಇರಬೇಕು ದುರಭಿಮಾನ ಇರಬಾರ್ದು ಅನ್ನೋದನ್ನು ತಿಳಿಸ್ತಾರೆ ಈತನ ವಿರಳು ಮಮತೆ ಬಿಟ್ಟಿಹ ನವನವನೆ ಮಹಾಯೋಗಿ ಮಮ ಈ ಶರೀರ ನಂದು ನಂದು ಅಂತೀವಲ್ಲ ಅದಲ್ಲ ಇಲ್ಲಿ ಉತ್ಸವ ಮೂರ್ತಿ ಭಗವಂತ ಇರೋದು ನಾನೇ ಉತ್ಸವ ಮೂರ್ತಿ ಅನ್ನೋದು ಅಲ್ಲ ಆದ್ದರಿಂದ ಆ ಬಿಂಬರೂಪಿ ಪರಮಾತ್ಮ ಏನಿದ್ದಾನೆ ಅವನು ಅವನ ಉತ್ಸವವನ್ನು ಚೆನ್ನಾಗಿ ಮಾಡಿದ್ರೆ ಪ್ರತಿಬಿಂಬಕ್ಕೆ ಆನಂದ ಅನ್ನೋದಾಗೋದು ಬಿಂಬನಿಗೆ ಆನಂದ ಆದರೆ ಪ್ರತಿಬಿಂಬನಿಗೆ ಆನಂದ ಹೇಗೆ ಪ್ರತಿಬಿಂಬವನ್ನು ಚೆನ್ನಾಗಿ ಕಾಣಲಿ ಅಂತೇಳಿ ಕನ್ನಡಿಯನ್ನು ಅಲಂಕಾರ ಮಾಡ್ಕೊಳ್ಳದೆ ನಮ್ಮ ಮುಖವನ್ನು ಅಲಂಕಾರ ಮಾಡ್ಕೊತೀವೋ ಹಾಗೆ ಇಲ್ಲೂ ಕೂಡ ಆ ಬಿಂಬನಿಗೆ ಚೆನ್ನಾಗಿರೋ ಉತ್ಸವ ಮಾಡಿದ್ವಿ ಶ್ರೇಷ್ಠ ಮಟ್ಟದ ಉತ್ಸವ ಅಂತ ಆ ರೀತಿಯಾಗಿ ಚಿಂತನೆ ಮಾಡಿದ್ರೆ ಅದು ಪ್ರತಿಬಿಂಬಂಗೂ ಕೂಡ ಉತ್ಸವನೇ ಆಗ್ತಾ ಇದೆ ಆದ್ದರಿಂದ ಅತಿಯಾಗಿರ್ತಕ್ಕಂಥ ಮಮತೆಯನ್ನು ಬೇಡ ತಾನು ವಾಸ ಮಾಡ್ತಕ್ಕಂಥ ಮನೆಯ ನಿಜವಾದ ಒಡೆಯ ಬೇರೆಯವನಿದಾನೆ ಅಂತ ತಿಳ್ಕೊಂಡಾಗ ಮನೆಯ ಮೇಲಿನ ಮೋಹ ಅನ್ನೋದು ತಪ್ಪತ್ತೆ ಎಷ್ಟೋ ಅಷ್ಟು ಬಾಡಿಗೆ ಕೊಡಬೇಕಾದ್ರೆ ಎಷ್ಟಿರುತ್ತೋ ಎಲ್ಲಿ ತನಕ ಬಾಡಿಗೆಗಿರ್ತೀವೋ ಹಾಗೆ ಅಂತ ಲೋಕದಲ್ಲಿ ಒಂದು ಭವನದಲ್ಲಿ ವಾಸ ಮಾಡಬೇಕಾದ್ರೆ ಏನೋ ಚಿಂತನೆಯನ್ನು ಮಾಡ್ತೀವೋ ಅದೇ ರೀತಿಯಾಗಿ ಶರೀರವು ಕೂಡ ಭಗವಂತ ನಮಗಾಗಿ ಕೊಟ್ಟ ಬಾಡಿಗೆ ಮನೆ ಹಂಗಂಥೇಳಿ ಅದರೊಳಗೆ ಇದು ನಂದಲ್ಲ ಅಂಥೇಳಿ ಅದರೊಳಗೆ ಅನಾಸಕ್ತನೂ ಆಗಬಾರ್ದು ಅತಿಯಾದ ಆಸಕ್ತಿನೂ ಬೇಡ ದೇವರೇ ಕರುಣೆಯಿಂದ ನನಗಿಂತಹ ಉತ್ಕೃಷ್ಟವಾಗಿರ್ತಕ್ಕಂಥ ರಥದ ರೂಪದಲ್ಲಿರ್ತಕ್ಕಂಥ ಈ ಶರೀರವನ್ನು ಕೊಟ್ಟಿಯಾನೆ ಅಂತ ಜತನದಿಂದ ವಾತ ಆತಪ ವಾತ ಅಂದರೆ ಥಂಡಿ ಗಾಳಿ ಆ ರೀತಿಯಾಗಿ ಆತಪ ಅಂದರೆ ಬಿಸಿಲು ಹೀಗೆ ಮಳೆ ಬಿಸಿಲು ಗಾಳಿಗಳಿಂದ ಈ ಶರೀರ ಹಾನಿ ಆಗದೇ ಇದ್ದಂಗೆ ರಕ್ಷಣೆಯನ್ನು ಮಾಡಬೇಕು ಪ್ರಕೃತಿ ವಿಕೋಪಗಳಿಂದ ಹಾಳಾಗಬಾರ್ದು ಕ್ರೂರ ಪ್ರಾಣಿಗಳಿಗೆ ಸಿಕ್ಕಿ ಹಾಳಾಗಬಾರ್ದು ಅಗ್ನಿ ಶಸ್ತ್ರ ವಿಷ ಮೊದಲಾಗಿರ್ತಕ್ಕಂಥ ಪ್ರಯೋಗಗಳಿಂದ ಹಾಡಾಗಬಾರ್ದು ಆ ರೀತಿಯಾಗಿ ಜೀವ ಅದನ್ನು ಸದಾಕಾಲ ಪೋಷಣೆಯನ್ನು ಮಾಡಬೇಕು ಆ ಪೋಷಣೆಯನ್ನು ಹೇಗೆ ಮಾಡಬೇಕು ಅಂದರೆ ಭಗವಂತನಿಗೆ ಸಮರ್ಪಣೆ ಮಾಡಿರ್ತಕ್ಕಂಥ ನೈವೇದ್ಯ ನಿರ್ಮಾಲ್ಯ ಗಂಧ ಪುಷ್ಪ ಇದನ್ನು ಸ್ವೀಕಾರ ಮಾಡೋ ರೀತಿ ಮೂಲಕ ಈ ಶರೀರವನ್ನು ಅಚ್ಚುಕಟ್ಟಾಗಿ ಇಟ್ಕೋಬೇಕು ಜೀವ ಶರೀರವನ್ನು ರಕ್ಷಣೆ ನಾವು ಹೇಳದೇ ಇದ್ದರೂ ಮಾಡಿಯೇ ಮಾಡ್ತಾನೆ ಮಾಡೇ ಮಾಡ್ತೀವಿ ಆದರೆ ವ್ಯಾಮೋಹದಿಂದ ರಕ್ಷಣೆ ಮಾಡ್ತೀವಿ ವ್ಯಾಮೋಹವನ್ನು ಬಿಡಬೇಕು ಊಟದಲ್ಲೇ ಬಾಳೆ ಎಲೆ ಮೇಲೆ ಊಟಕ್ಕಿಂತ ಮೊದಲೇ ಎಷ್ಟು ಅಭಿಮಾನ ಇತ್ತೋ ಊಟ ಆದಮೇಲೆ ಇರೋದಿಲ್ವಲ್ಲ ಹಾಗೆ ಸಾಧನೆಗೆ ಎಲ್ಲಿ ತನಕ ಬೇಕೋ ಅಷ್ಟು ಶರೀರ ಪೋಷಣೆಯನ್ನು ಮಾಡಬೇಕು ಆಮೇಲೆ ದೇಹ ತ್ಯಾಗಕ್ಕೆ ಸಿದ್ಧನಾಗಬೇಕು ಅದರಿಂದ ಇದು ಸಾಧನ ಶರೀರ ಅಂತ ಭಗವಂತ ಕೊಟ್ಟಿರೋದು ಇದು ಮುಕ್ತಿ ಸಂಪಾದನೆಗಾಗಿ ಮಾತ್ರ ಕೊಟ್ಟಿರ್ತಕ್ಕಂಥ ಈ ಶರೀರದಿಂದಲೇ ಮುಕ್ತಿ ಅನ್ನೋದಾಗಬೇಕು ಶರೀರ ಮಾತ್ರ ಕಲ್ಲು ಧರ್ಮ ಸಾಧನಂ ಅಂತ ಈ ಸ್ಥೂಲ ಶರೀರ ಇಲ್ಲ ಅಂತಾದರೆ ಮುಕ್ತಿಗೆ ಬೇಕಾಗಿರ್ತಕ್ಕಂಥ ಸಾಧನೆಗಳನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಆ ಶರೀರವನ್ನು ಯಥಾವತ್ ಶಾಸ್ತ್ರದಲ್ಲಿ ಏನು ಆದೇಶ ಮಾಡಿದೆಯೋ ಆ ರೀತಿಯಾಗಿ ಬಳಸಿ ಸಾಧನೆಯನ್ನು ಮಾಡ್ಕೋಬೇಕು ಮಮತೆ ಬಿಟ್ಟಿಹ ನವನೇ ಮಹಾಯೋಗಿ ಎಂದರು ಮಹಾಯೋಗ ಮಹಾಯೋಗಿ ಅಂದರೆ ಬೇರೆ ಏನೂ ಅಲ್ಲ ಮಮತೆಯನ್ನು ಬಿಟ್ಟು ಭಗವಂತನ ಸೇವೆಗಾಗಿ ಈ ಶರೀರವನ್ನು ಪೋಷಣೆ ವಿನಿಯೋಗ ಇತ್ಯಾದಿಗಳನ್ನು ಮಾಡಬೇಕು ಯಾಕೆಂದರೆ ಏನೂ ಜ್ಞಾನ ಇಲ್ಲದೆ ಇರತಕ್ಕಂಥ ಪಶು ಪಕ್ಷಿಗಳು ಪ್ರಾಣಿಗಳು ಕೂಡ ತಮ್ಮ ಶರೀರವನ್ನು ಪೋಷಣೆ ಮಾಡ್ತಾ ಇದೆ ಆದರೆ ಜ್ಞಾನ ಅನುಸಂಧಾನ ಸಹಿತವಾಗಿ ವಿಷ್ಣುರಥ ಅನ್ನೋ ಅನುಸಂಧಾನದ ಜೊತೆಗೆ ಈ ಶರೀರವನ್ನು ಪೋಷಣೆ ಮಾಡೋದು ಅಂತಹದ್ದು ಮನುಷ್ಯ ಜನ್ಮದಲ್ಲಿ ಮಾತ್ರ ಆಗ್ತಕ್ಕಂಥ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಕರ್ತವ್ಯ ಆದ್ದರಿಂದ ವಿಷ್ಣುರಥ ಹರಿವಾಯುಗಳು ರಥಿಕರು ಇದು ವಿಹಾರಕ್ಕಾಗಿ ಇರುವ ರಥ ಯುದ್ಧಕ್ಕಾಗಿ ಅಲ್ಲ ಆದ್ದರಿಂದ ಇದನ್ನು ಜೀವನ ಈ ಉತ್ಸ್ ಉತ್ಕೃಷ್ಟವಾದ ಅನುಸಂಧಾನಗಳನ್ನು ಇದುವರೆಗೆ ಏನು ತಿಳ್ಕೊಂಡ್ವಿ ಆ ರೀತಿಯಾಗಿ ಮಾಡಿ ಆ ರಥೋತ್ಸವ ಸೇವಾವನ್ನು ವೈಭವದಿಂದ ಮಾಡಿದರೆ ಈ ಶರೀರವನ್ನು ಕೊಟ್ಟಿರ್ತಕ್ಕಂಥ ಅಥವಾ ರಥವನ್ನು ಕೊಟ್ಟಿರ್ತಕ್ಕಂಥ ಪರಮಾತ್ಮನ ಪ್ರೀತಿ ಅನುಗ್ರಹವನ್ನು ಸಂಪಾದನೆ ಮಾಡೋದು ಸಾಧ್ಯ ಅಂತ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣ